ನಾರದರು ತಮ್ಮ ಉಪದೇಶವನ್ನು ಮುಕ್ತಾಯ ಮಾಡುವ ಹಂತದಲ್ಲಿ ಒಂದು ಅಮೋಘವಾದ ವಾಕ್ಯವನ್ನು ಹೇಳ್ತಾರೆ ಅಗ್ನಿಹೋತ್ರ ಫಲ ವೇದ ಭುಕ್ತ ಫಲಂ ಧನಂ ಪ್ರತಿಪುತ್ರ ಫಲಾಧಾರಾ ಶೀಲವೃತ್ತ ಫಲಂ ಶ್ರುತಂ ಇಲ್ಲಿ ನಾಲ್ಕು ವಿಷಯವನ್ನು ಹೇಳ್ತಾರೆ ಒಬ್ಬನು ವೇದವನ್ನು ಚೆನ್ನಾಗಿ ಓದಿದ್ದಾನೆ ಎನ್ನುವುದಕ್ಕೇನು ಸಾಕ್ಷಿ ಅಂದರೆ ಅವನು ಮಾಡತಕ್ಕ ಅಗ್ನಿ ಶುಶ್ರೂಷೆ ಅದು ಸಫಲವಾಗಬೇಕು ಒಬ್ಬನಿಗೆ ಹಣ ಚೆನ್ನಾಗಿದೆ ಅದಕ್ಕೆ ಸಾರ್ಥಕವೇನು ಅಂದರೆ ದತ್ತ ಭುಕ್ತ ಫಲಂ ತಾನು ಚೆನ್ನಾಗಿ ಉಪಯೋಗವನ್ನು ಮಾಡಬೇಕು ಬೇರೆಯವರು ದಾನವನ್ನು ಮಾಡಬೇಕು ಒಬ್ಬನಿಗೆ ಒಳ್ಳೆಯ ಇರಿದ್ದಾರೆ ಅಂತ ಜಂಬ ಪಡ್ತಾನೆ ಅದರ ಫಲವೇನು ಪ್ರತಿಪುತ್ರ ಫಲಾಧಾರ ಪತ್ನಿಯಲ್ಲಿ ಸುಖವನ್ನು ಪಡಬೇಕು ಒಳ್ಳೆಯ ಮಕ್ಕಳನ್ನು ಪಡಬೇಕು ಒಬ್ಬರು ಚೆನ್ನಾಗಿ ಓದ್ಕೊಂಡಿದ್ದೇನೆ ಸ್ಕಾಲರ್ ಅಂತ ಹೇಳ್ಕೊಳ್ತಾನೆ ಅದರ ಫಲವೇನು ಶೀಲವೃತ್ತ ಫಲಂ ಶ್ರುತಂ ಕ್ಯಾರೆಕ್ಟರ್ ಇರಬೇಕು ಒಂದು ನಡತೆಗೆಟ್ಟವನನ್ನು ಎಷ್ಟು ಓದಿದ್ದಾನೆ ಅಷ್ಟು ಓದಿದ್ದಾನೆ ಅಂತ ಹೇಳಿದ್ರೆ ಫಲ ಆಗೋದಿಲ್ಲಪ್ಪ ಆದ್ದರಿಂದ ಇಂಥ ಗುಣಗಳನ್ನೆಲ್ಲ ನೀನು ಸಂಪಾದನೆ ಮಾಡಿಕೊಂಡಿದ್ದೀಯ ವಂಯೋ ವರ್ತತೆ ರಾಜ ಚಾತುರ್ವರ್ಣಸ್ಯ ರಕ್ಷಣೆ ಸ ವಿಹೃತ್ಯೇ ಸುಖೀ ಶಕ್ರಸೇತಿ ಸಲೋಕತಾಂ ಮತ್ತೆ ಮತ್ತೆ ಚಾತುರ್ವರ್ಣಿ ಅಂತಾರೆ ಇವತ್ತು ನಾವು ಇದರ ಬಗ್ಗೆ ಬರೀ ಜಾತಿ ಅಂತ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದೇವೆ ಇದರ ತತ್ವ ಇಷ್ಟೇ ಯಾವನು ಯಾವ ವೃತ್ತಿಯಲ್ಲಿರ್ತಾನೆ ಅವನಿಗೆ ಆ ವೃತ್ತಿಯ ಫಲ ಸಿಕ್ಕಬೇಕು ಒಬ್ಬ ಕೂಲಿ ಇದ್ದಾನೆ ಒಬ್ಬ ಟ್ರ್ಯಾಕ್ಟರ್ ಓಡಿಸ್ತಾನೆ ಒಬ್ಬ ರಿಕ್ಷಾ ಓಡಿಸ್ತಾನೆ ಒಬ್ಬ ಒಂದು ವೈದ್ಯದ ಅಂಗಡಿ ಇಟ್ಟಿದ್ದಾನೆ ಪುಸ್ತಕದ ಅಂಗಡಿ ಇಟ್ಟಿದ್ದಾನೆ ಅವರೆಲ್ಲರೂ ದಾದಾಗಿರಿ ಮಾಡೋರು ಕಾಟವಿಲ್ಲದೆ ನೆಮ್ಮದಿಯಿಂದ ತಮ್ಮ ತಮ್ಮ ಸಂಪಾದನೆಯಲ್ಲಿ ಸುಖವಾಗಿರಬೇಕು ಮುಖ್ಯವಾಗಿ ವ್ಯವಸಾಯ ಮಾಡುವವರು ನಿಮ್ಮ ಸೇನಾಕರ್ತರು ರಾಜ್ಯದ ಯುವಕರ ಶೀಲವನ್ನು ತಯಾರು ಮಾಡತಕ್ಕಂಥ ಅಧ್ಯಾಪಕರು ಪ್ರಾಧ್ಯಾಪಕರು ವಿದ್ಯೆ ಕೊಡ್ತಕ್ಕವರು ಅವರೆಲ್ಲ ಚೆನ್ನಾಗಿರಬೇಕು ಈಗೆಲ್ಲ ಇದ್ದೀಯಾ ಅಂತ ಪ್ರಶ್ನೆ ಕೇಳಿದರು ಧರ್ಮರಾಜ ಯಥಾಶಕ್ತಿ ಮಾಡ್ತಾ ಇದ್ದೇನೆ ಗುರುಗಳೇ ಇನ್ನೂ ನಿಮ್ಮ ನೀತಿಯಿಂದ ನಾನು ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತೇನೆ ಅಂತ ತಾನು ಮಾತನ್ನು ಕೊಡ್ತಾನೆ ಆಮೇಲೆ ಮುಂದಿನ ವಿಷಯಕ್ಕೆ ಹೋಗುತ್ತೆ ಶ್ರೀಮದ್ ಮಹಾಭಾರತ ಯುಧಿಷ್ಠಿರ ಕೇಳಿದ ಗುರುಗಳೇ ತಾವು ಎಲ್ಲಿಂದ ಬರ್ತಾ ಇದ್ದೀರಿ ತ್ರಿಲೋಕ ಸಂಚಾರಿಗಳಾದ ತಾವು ಎಲ್ಲ ಕಡೆ ಸುತ್ತತಾ ಇದ್ದೀರಿ ಎಲ್ಲೆಲ್ಲಿ ಹೋಗಿದ್ರಿ ಏನೇನು ನೋಡಿದ್ರಿ ನಿಮ್ಮ ಕಣ್ಣಿಗೆ ಏನೇನು ಬಿತ್ತು ಅಂತ ಕೇಳಿದ ಈ ಪ್ರಶ್ನೆ ಕೇಳಿದ ಉದ್ದೇಶ ತಾನು ಈಗ ತಾನೇ ಮಯನ ಸಹಾಯದಿಂದ ಶ್ರೀಕೃಷ್ಣನ ಅಪ್ಪಣೆಯಂತೆ ಒಂದು ಸಭಾಮಂಟಪವನ್ನು ಏನು ನಿರ್ಮಿಸಿಕೊಂಡಿದ್ದ ಇಂಥದೊಂದು ಮಂಟಪ ಲೋಕದಲ್ಲಿ ಬೇರೆ ಎಲ್ಲಿಯಾದರೂ ಇದೆಯೇ ಅಂತ ಕೇಳುವುದಕ್ಕೋಸ್ಕರವಾಗಿ ಅದನ್ನೇ ಕೇಳ್ತಾನೆ ಅದಕ್ಕೆ ನಾರದರು ಹೇಳಿದರು ಅಯ್ಯೋ ನಾನು ಎಲ್ಲ ಸುತ್ತಿದ್ದೇನೆ ಈಗ ತಾನೇ ಸದ್ಯದಲ್ಲಿ ನಾಲ್ಕು ದಿವ್ಯ ಮಂಟಪ ಸ್ಥಾನಗಳನ್ನು ಯಮಲೋಕದಲ್ಲಿ ಯಮರಾಜನ ಸಭಾಸ್ಥಾನ ಲೋಕದಲ್ಲಿ ವರುಣನ ಸಭಾಸ್ಥಾನ ಇಂದ್ರಲೋಕದಲ್ಲಿ ಅಮರಾವತಿಯಲ್ಲಿ ಸಭಾಸ್ಥಾನ ಕೈಲಾಸ ನಿಲಯಸ್ಯ ಚ ಅಲ್ಲಿ ಕೈಲಾಸ ನಿಲಯ ಅಂದರೆ ಕುಬೇರನಿಗೆ ಹೇಳಿದ್ದಾರೆ ಈ ದಿವ್ಯ ಆಸ್ಥಾನ ಮಂಟಪಗಳನ್ನು ನೋಡ್ಕೊಂಡು ಬಂದಿದ್ದೇನೆ ಅಂತ ಅಲ್ಲಲ್ಲಿ ಏನೇನು ಕಂಡು ಅನ್ನೋದನ್ನೆಲ್ಲ ಬಹಳ ಸುಂದರವಾದ ನಾಲ್ಕೈದು ಅಧ್ಯಾಯಗಳ ವರ್ಣಿಸಿ ಅದರ ಮೇಲೆ ಬ್ರಹ್ಮನ ಸಭೆ ಹೇಗಿತ್ತು ಅಂತ ವರ್ಣಿಸಿ ಸಕಲ ಭೂಮಂಡಲದಲ್ಲಿ ಏನೇನು ಕಂಡಿದ್ದೇನೆ ಅನ್ನೋದನ್ನೆಲ್ಲ ಹೇಳಿದ ಮೇಲೆ ಇನ್ನೇನಾರು ಹೇಳುವುದಿದೆಯೋ ಅಂತ ಯುಧಿಷ್ಠಿರ ನಾರದರ ಮುಖವನ್ನು ನೋಡಿದ ನಾರದರು ಹೇಳಿದ್ರು ಒಂದು ಆಶ್ಚರ್ಯ ಇದೆಯಪ್ಪ ನಿನಗೆ ಹೇಳಬೇಕು ಅಂತ ಬಂದೆ ನಾನು ಏನು ಅಂದರೆ ನಿನ್ನ ತಂದೆ ಪಾಂಡು ಮಹಾರಾಜ ಮೃತಿ ಹೊಂದಿದ ಮೇಲೆ ವೀರರಿಗೆ ಉಚಿತವಾದ ವೀರ ಸ್ವರ್ಗವನ್ನು ಇನ್ನೂ ಹೊಂದಿಲ್ಲ ಅವನಿನ್ನೂ ಪಿತೃಲೋಕದಲ್ಲಿಯೇ ಇದ್ದಾನೆ ಯಮಲೋಕದಲ್ಲಿ ಇದನ್ನು ಕೇಳಿ ಧರ್ಮರಾಜನಿಗೆ ಬಹಳ ದುಃಖವಾಯಿತು ಜಂಬೂದ್ದೀಪ ಕುಶದ್ದೀಪ ಶಾಖದ್ದೀಪ ಕ್ರವಂಚ ಶಾಲ್ಮಲಿ ಗೋಮೇಧ ಪುಷ್ಕರ ಎಂಬ ಇಡೀ ಜಗತ್ತಿನ ಏಳು ಭೂಖಂಡಗಳು ಏನು ಇವತ್ತು ನಾವು ಒಂದಕ್ಕೆ ಆಸ್ಟ್ರೇಲಿಯಾ ಅಂತೇವೆ ಒಂದಕ್ಕೆ ಆಫ್ರಿಕಾ ಅಂತೇವೆ ಒಂದಕ್ಕೆ ಯುರೋಪ್ ಅಂತೇವೆ ಉತ್ತರ ದಕ್ಷಿಣ ಅಮೇರಿಕೆ ಅಂತೇವೆ ಇವೇ ಸಪ್ತ ದ್ವೀಪಗಳು ನಾವಿರುವುದು ಕ್ರೌಂಚ ಕ್ರೌಂಚಾರಣ್ಯ ಅನ್ನುವುದು ಆಫ್ರಿಕಾ ಪುಷ್ಕರ ಎನ್ನುವುದು ಮತ್ತೊಂದು ಕುಶದ್ವೀಪ ಅನ್ನುವುದು ಇದು ಯುರೋಪ್ ಇದ್ದ ಕಾಣಿಸುತ್ತೆ ಇದನ್ನು ಪತ್ತೆ ಮಾಡುವುದು ಇವತ್ತು ಸ್ವಲ್ಪ ಕಷ್ಟ ಅಷ್ಟೊಂದು ಜಗತ್ತಿಗೆ ಪರಿಪೂರ್ಣ ಚಕ್ರವರ್ತಿ ಎನಿಸಿಕೊಂಡಿದ್ದ ಪಾಂಡು ಮಹಾರಾಜನಲ್ಲಿ ಏನು ಧರ್ಮಲೋಪವಾಯಿತು ಅಂಥವನು ಯಾತಕ ವೀರ ಸ್ವರ್ಗಕ್ಕೆ ಹೋಗಲಿಲ್ಲ ಏನಾಯಿತು ಇಂದ್ರನ ಜೊತೆಯಲ್ಲಿ ಯಾರು ಕೂತಿದ್ರು ಆ ಲೋಕದಲ್ಲಿ ಕೇಳನಾಗಿ ಅದಕ್ಕೆ ನಾರದ್ರು ಹೇಳಿದರು ಏಕ ರಾಜ ರಾಜರ್ಷಿ ಹರಿಶ್ಚಂದ್ರೋ ಮಹಾಮುನೆ ಕಥಿತಸ್ತೆ ಸಭಾಯಾಂ ವೈ ದೇವೇಂದ್ರಸ್ಯ ಮಹಾತ್ಮನಃ ಹರಿಶ್ಚಂದ್ರನ ಮಾತ್ರ ಸತ್ಯವಂತನಾಗಿದ್ದ ಹರಿಶ್ಚಂದ್ರ ಒಬ್ಬ ಮಾತ್ರ ಅದು ಇಕ್ಷಾಕುವಂಶದಲ್ಲಿ ಬಂದವನು ಇವನು ತ್ರಿಶಂಕು ಎಂಬ ದುಷ್ಟ ಮಹಾರಾಜನ ಮಗ ಅದು ರಘುವಂಶ ಕಥೆಯಲ್ಲೂ ಬರುತ್ತೆ ರಾಮಾಯಣದಲ್ಲೂ ಬರುತ್ತೆ ಮಹಾಭಾರತದಲ್ಲೂ ಬರುತ್ತೆ ವಿಷ್ಣುಪುರಾಣ ಭಾಗವತದಲ್ಲಿ ಹೇಳಿದ್ದಾರೆ ಸತ್ಯಕ್ಕೋಸ್ಕರವಾಗಿ ಹೆಂಡತಿಯನ್ನು ಮಗುವನ್ನು ರಾಜ್ಯವನ್ನು ಬಲಿ ಕೊಡುವುದಕ್ಕೆ ಸಿದ್ಧವಿದ್ದ ಧರ್ಮಾತ್ಮ ಅವನೊಬ್ಬ ಮಾತ್ರ ಇಂದ್ರನ ಜೊತೆಯಲ್ಲಿ ಅರ್ಧಾಸನದಲ್ಲಿ ಕುಳಿತಿದ್ದ ಅಂತಹ ಸ್ಥಿತಿ ನಿನ್ನ ತಂದೆಗೆ ಬರಬೇಕಾದ್ರೆ ನೀನೊಂದು ರಾಜಸೋ ಯಾಗವನ್ನು ಮಾಡಬೇಕಂತೆ ಅದಾದ ಹೊರತು ಅವನಿಗೆ ಆ ಸ್ಥಾನ ಪ್ರಾಪ್ತವಿಲ್ಲ ಶಸ್ತ್ರ ಪ್ರತಾಪೇನ ಜಿತಾದ್ದೀಪ ಸಪ್ತ ಜನೇಶ್ವರ ಸದುರ್ಜಿತ್ಯ ಮಹೀಂ ಕೃಷ್ಣಂ ಕಾನನ ಆಜಹಾರ ಮಹಾರಾಜ ರಾಜಸೂಯಂ ಮಹಾಕ್ರತುಂ ಇಲ್ಲಿ ರಾಜಸೂಯದ ಪ್ರಸ್ತಾಪ ಸ ರಾಜಬಲವಾನಾಸೀತಿ ಸಮ್ರಾಟಿ ಸರ್ವಮಹೀಕ್ಷಿತಾಂ ಸ್ವಲ್ಪ ತಿಳ್ಕೊಳ್ಬೇಕು ಸಮ್ರಾಟ್ ಅನ್ನೋ ಶಬ್ದವನ್ನು ಪುಡಿಪುಟ್ಟ ದೊರೆಗಳಿಗೆಲ್ಲ ಹಾಕ್ತಕ್ಕದ್ದಲ್ಲ ರಾಜ ಅನ್ನೋದು ಬೇರೆ ಅಜರಾಜ ಅನ್ನೋದು ಬೇರೆ ಮಹಾರಾಜ ಅನ್ನೋದು ಬೇರೆ ಈಗೆಲ್ಲ ಬೇರೆ ಬೇರೆ ಗ್ರೇಡ್ಸ್ ಅಂತ ಹೇಳ್ತೇವೆ ಚಕ್ರವರ್ತಿ ಅಂತ ಅನಿಸ್ಕೊಳ್ಳೋನು ಮಾತ್ರ ಸಮ್ರಾಟ್ ಯಾವನ ಆಡಳಿತ ನಿರಂಕುಶವಾಗಿ ಇಡೀ ಜಗತ್ತಿನಲ್ಲಿ ಬೆಟ್ಟ ಗುಡ್ಡ ನದಿ ಕಾಡು ಎಲ್ಲ ಜನರ ಮೇಲೆ ನಡೆಯುತ್ತದೆಯೋ ಯಾವನ ಧರ್ಮದ ಅಂಕುಶವನ್ನು ಎಲ್ಲರೂ ಪರಿಪಾಲಿಸ್ತಾರೆಯೋ ಅಥವಾ ಸಾಂಕೇತಿಕ ಭಾಷೆಯಲ್ಲಿ ಮೆಟಫಾರಿಕಲಿ ಯಾವನ ಧರ್ಮಛತ್ರದ ಅಡಿಯಲ್ಲಿ ಪುಡಿಪುಟ್ಟ ಅರಸರು ಎಲ್ಲರೂ ಬರುವುದಕ್ಕೆ ಒಪ್ಪಿಕೊಳ್ಳುತ್ತಾರೆಯೋ ಯಾವನ ಶಾಸನ ಅಲು ಅನುಲ್ಲಂಘನೀಯವಾಗ್ತದೆಯೋ ಅಂಥವನು ಮಾತ್ರ ಚಕ್ರವರ್ತಿ ಅವನೇ ಸಮ್ರಾಟ್ ಅದಾಗಬೇಕಾದ್ರೆ ರಾಜಸೂ ಯಾಗ ಮಾಡಬೇಕು ರಾಜಸೂ ಅಂದರೆ ಬರೀ ಒಂದು ರಿಚುವಲ್ ಅಲ್ಲ ಬರೀ ಒಂದು ಹೋಮ ಇದ್ದಾಗಲ್ಲ ಗುಟ್ಟ ಕೂತ್ಕೊಂಡು ಅವನ ಮನೆಯಲ್ಲಿ ನಾಲ್ಕು ಜನರನ್ನ ಇಟ್ಕೊಂಡು ಮಾಡುವಂಥ ಒಂದು ಸಣ್ಣ ಹೋಮವಲ್ಲ ಅದು ಇಟ್ಸ್ ಅ ಪೊಲಿಟಿಕಲ್ ಸ್ಯಾಕ್ರಿಫೈಸ್ ನಮ್ಮ ವೇದಗಳಲ್ಲಿ ಸಣ್ಣ ವೈಯಕ್ತಿಕ ಮನುಷ್ಯ ಮಾಡ್ತಕ್ಕಂಥ ಹೋಮ ಹವನಗಳಿಂದ ಹಿಡಿದು ದೊಡ್ಡ ದೊಡ್ಡ ಚಕ್ರವರ್ತಿಗಳು ಮಾಡಲೇಬೇಕಾದಂಥ ಅಶ್ವಮೇಧ ಮತ್ತು ರಾಜಸೂಯ ಇಲ್ಲಿಯವರೆಗೆ ಅನೇಕ ಯಾಗಗಳನ್ನು ಕುರಿತು ಹೇಳಿದ್ದಾರೆ ಒಂದು ಉದ್ದೇಶ ಇಟ್ಕೊಂಡು ಮಾಡುವುದು ಯಜ್ಞ ಒಂದು ದೇವತಾ ಪ್ರೀತಿಗಾಗಿ ಮಾಡುವುದು ಯಾಗ ಮನೆಯಲ್ಲಿ ನಿಮ್ಮ ಪಿತೃಗಳಿಗಾಗಿ ತೃಪ್ತಿಪಡಿಸುವುದು ಅದು ಕವ್ಯ ಇಲ್ಲದೇ ಇದ್ದರೆ ಹವ್ಯ ಇದೆಲ್ಲ ಬೇರೆ ಬೇರೆ ಅರ್ಥಗಳಲ್ಲಿ ಹೇಳಿದ್ದಾರೆ ರಾಷ್ಟ್ರಮಶ್ವಮೇಧ ಭಾರತೀಯರಿಗೆ ರಾಷ್ಟ್ರ ಕಲ್ಪನೆ ಇರಲಿಲ್ಲ ಅಂತಾರೆ ಕೆಲವು ಈ ರಾಷ್ಟ್ರ ಅನ್ನೋ ಶಬ್ದವೇ ವೇದೋಕ್ತವಾದದ್ದು ರಾಷ್ಟ್ರಮಶ್ವಮೇಧ आब्रह्मन् ब्राह्मणो ब्रह्मवर्चसी जायताम् आस्मिन् राष्ट्रे राजन्य इषव्यः शूरो महारथो जायताम् दोघ्रीधेनुर्वोढा नड्वानाशुः सप्तिः पुरन्धर्योषा जिष्णुरथेष्टाश्रवे यो युवा अस्य यजमानस्य वीरो जायताम् निकामे निकामेन पर्जन्यो वर्षतु ಫಲಿನ್ಯೋ ನವೋಷಧಿಯ ಪಜ್ಯಂತಾಂ ಯೋಗ ನ ಕಲ್ಪತಾಂ ಇದು ಯಜುರ್ವೇದದಲ್ಲಿ ಬರುವ ನಮ್ಮ ರಾಷ್ಟ್ರಗೀತೆ ಇವತ್ತು ನಾವು ರಾಷ್ಟ್ರಗೀತೆ ವಿಷಯದಲ್ಲಿ ವಿವಾದವನ್ನೆಬ್ಬಿಸ್ತೇವೆ ನಮ್ಮ ಆಳುಗರಿಗೆ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ವೈದಿಕ ಪ್ರಜ್ಞೆ ಇದ್ದರೆ ಇದನ್ನು ರಾಷ್ಟ್ರಗೀತೆ ಅಂತ ಘೋಷಣೆ ಮಾಡ್ಬೋದಾಗಿತ್ತು ಅವರಿಗೆ ಸಂಸ್ಕೃತ ವೇದ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಸರಿಯಾದ ಸಲಹೆಗಾರಿದ್ರೋ ಇಲ್ವೋ ಗೊತ್ತಿಲ್ಲ ಈ ರಾಷ್ಟ್ರಗೀತೆಯ ಅರ್ಥ ಇಷ್ಟೇ ನಮ್ಮ ದೇಶದಲ್ಲಿ ಬ್ರಹ್ಮನಿಷ್ಠರು ಸ್ಪಿರಿಚುವಲ್ ಲೀಡರ್ಸ್ ಅವರು ಧರ್ಮ ಸಮೃದ್ಧರಾಗಿ ಬಾಳುವಂತಾಗಲಿ ನಮ್ಮ ದೇಶದ ಸೈನಿಕರು ಮಹಾವೀರರು ಯುದ್ಧದಲ್ಲಿ ಸೋಲದೇ ಇರುವವರು ಆಗಲಿ ನಮ್ಮ ದೇಶದ ಹುಡುಗರು ಸಭೆಗೆ ಲಾಯಕ್ಕಾಗಿರಲಿ ಪುಂಡು ಪೋಖರಿ ಆಗದೇ ಇರಲಿ ನಮ್ಮ ದೇಶದ ಎತ್ತುಗಳು ಬಲಿಷ್ಠವಾಗಿ ಗಾಡಿಯನ್ನು ಚೆನ್ನಾಗಿ ಎಳೆಯಲಿ ನಮ್ಮ ದೇಶದ ಕುದುರೆಗಳು ವೇಗಶಾಲಿಗಳಾಗಿ ಓಡುವಂತಾಗಲಿ ನಮ್ಮ ದೇಶದ ಸ್ತ್ರೀಯರು ಒಂದು ಸಮಯ ಉಂಟಾದರೆ ಆಪತ್ಕಾಲ ಬಂದರೆ ರಾಷ್ಟ್ರವನ್ನು ರಕ್ಷಿಸುವುದಕ್ಕೆ ಓಬವ್ಯಂತೆ ಕೈ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಕೈಯಲ್ಲಿ ಕತ್ತಿ ಹಿಡಿಯುವ ಸಾಮರ್ಥ್ಯವನ್ನು ಹೊಂದಲಿ ಕಾಲಕಾಲಕ್ಕೆ ನಿ ಕಾಮೇನಿ ಕಾಮೇನ ಪರ್ಜನ್ಯೋ ವರ್ಷತು ಸುಜಲಾಂ ಸುಫಲಾಂ ಮಲೆಯಜ ತಲಾಂ ಹೇಳ್ತೇವೆ ಮಳೆ ಚೆನ್ನಾಗಿ ಬರಲಿ ಬೆಳೆ ಚೆನ್ನಾಗಿ ಉಂಟಾಗಲಿ ಬರೀ ನೆರಳು ಕೊಡುವ ಮರಗಳು ನೆರಳನ್ನು ಚೆನ್ನಾಗಿ ಕೊಡಲಿ ಭತ್ತ ಮುಂತಾದವು ನಮಗೆ ಬೇಕಾದಷ್ಟು ಆಹಾರವನ್ನು ಕೊಡಲಿ ಆಳುಗರು ನಮ್ಮ ಯೋಗಕ್ಷೇಮವನ್ನು ನೋಡಿ ಯೋಗಕ್ಷೇಮೋನ ಕಲ್ಪತಾಂ ಮೋಸ್ಟ್ ಸೆಕ್ಯುಲರ್ ಯಾವ ಮತದವರು ಆಕ್ಷೇಪ ಮಾಡುವುದಕ್ಕೆ ಬಾರದೇ ಇರುವಂಥ ಅದ್ಭುತವಾದ ರಾಷ್ಟ್ರಗೀತೆ ಇದು ಈಗಲಾದರೂ ಕಾಲ ಮಿಂಚಿಲ್ಲ ಇದನ್ನು ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಸಭೆಗಳಲ್ಲಿ ನಾವು ಹೇಳ್ಬೋದು ಆದ್ದರಿಂದ ರಾಷ್ಟ್ರವೆಂಬ ಶಬ್ದ ಅತ್ಯಂತ ಪ್ರಾಚೀನವಾದದ್ದು ರಾಷ್ಟ್ರಮಶ್ವಮೇಧ ಸಾಂಗ್ರಹಣ್ಯೇಷ್ಟ್ಯಾಜತೆ ಸಂಗ್ರಹಣೆಯಷ್ಟಿ ಅಂತ ಹೆಸರಂತೆ ಸಂಗ್ರಹಣ ಅಂದ್ರೇನು ಬೇರೆ ಬೇರೆ ಜಾತಿ ಬೇರೆ ಬೇರೆ ಕಸುಬು ಬೇರೆ ಬೇರೆ ಭಾಷೆ ಬೇರೆ ಬೇರೆ ವೃತ್ತಿಗಳಲ್ಲಿರುವ ಎಲ್ಲ ಜನಗಳನ್ನು ಒಗ್ಗೂಡಿಸಿ ಒಂದು ನಾವು ಒಂದು ಎಂಬ ಸಮಗ್ರತೆಯನ್ನು ಸಾಧನೆ ಮಾಡತಕ್ಕಂಥ ಯಜ್ಞ ಇದು ಅಶ್ವಮೇಧ ಸಾಂಗ್ರಹಣ್ಯೇಷ್ಟ ಯಜತೆ ಇಮಾಂ ಜನತಾಂ ಸಂಗೃಹಾನೀತಿ ಅದಕ್ಕಾಗಿ ಸಂಕೇತಕ್ಕಾಗಿ ಅಶ್ವಮೇಧ ಮಾಡತಕ್ಕಂಥವರೇ ಒಂದು ಕುದುರೆಯನ್ನು ತನ್ನ ಸಂಕೇತ ಅಂತ ಬಿಡುತ್ತಿದ್ದ ಆ ಕುದುರೆಯನ್ನು ಎಲ್ಲೆಲ್ಲಿ ಅದು ಸಂಚಾರ ಮಾಡಿದರೆ ಜನ ಗೌರವಿಸಿ ಬೇರೆ ಬೇರೆ ಪುಡಿ ಪುಟ್ಟ ದೊರೆಗಳು ಗೌರವ ಕೊಡಬೇಕು ಕಾಣಿಕೆ ಕೊಡಬೇಕು ಕೊಡದೇ ಇದ್ದವರು ಯುದ್ಧ ಮಾಡಬೇಕು ಹೀಗಾಗಿ ಹನ್ನೆರಡು ಹಗ್ಗಗಳಿಂದ ಕಟ್ಟಬೇಕು ರಾಷ್ಟ್ರವನ್ನು ಹನ್ನೆರಡು ಹಗ್ಗ ಅಂದರೆ ಹನ್ನೆರಡು ತಿಂಗಳಲ್ಲಿ ಆ ಕುದುರೆ ಸಂಚಾರ ಮಾಡುವುದು ಇದನ್ನು ಇಕ್ಷ್ವಾಕ ವಂಶದಲ್ಲಿಯೂ ಚಂದವಂಶದಲ್ಲಿಯೂ ಅನೇಕ ದೊರೆಗಳು ಮಾಡಿಯೇ ಅಶ್ವಮೇಧ ಅಶ್ವಮೇಧ ನೆಪದಲ್ಲಿ ರಾಷ್ಟ್ರವನ್ನು ಕಟ್ತಾ ಇದ್ದರು ಅದಕ್ಕಿಂತ ಮೇಲ್ಪಟ್ಟದ್ದು ಈ ರಾಜಸೂಯ ಎಂಬುವ ಯಾಗ ಇಲ್ಲಿ ಭಾರತೀಯ ನೀತಿಯನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಜಗತ್ತಲ್ಲಿ ಮನುಷ್ಯರು ತಮಗೆ ಇಷ್ಟು ಬಂದ ಕಾರಣಕ್ಕೋಸ್ಕರವಾಗಿ ಸಾಮ್ರಾಜ್ಯ ಕಟ್ಟುವುದು ತಪ್ಪು ಅಂತಹ ಸಾಮ್ರಾಜ್ಯ ನಿಲ್ಲುವುದೂ ಇಲ್ಲ ಈಗ ಬ್ರಿಟಿಷರು ಸಾಮ್ರಾಜ್ಯ ಕಟ್ಟಿದ್ರು ಅದು ಕಮರ್ಷಿಯಲ್ ಎಂಪೈರ್ ನೆಪೋಲಿಯನ್ ಕಟ್ಟಿದ ಮಿಲಿಟರಿ ಎಂಪೈರ್ ಹಿಟ್ಲರ್ ಕಟ್ಟುವುದಕ್ಕೆ ಹೋದ ಮಣ್ಣು ಮುಕ್ಕಿದ ಮಿಲಿಟರಿ ಎಂಪೈರ್ ಒಂದು ಕೆಟ್ಟ ಐಡಿಯಾಲಜಿ ಮಾವೋ ತುಂಗ್ ಮಾಡುವುದಕ್ಕೆ ಹೋದ communism, capitalism, these cannot become ideals for social political building ಧರ್ಮದಿಂದ ಮಾತ್ರ ಕಟ್ಟಿದರೆ ಸಾಮ್ರಾಜ್ಯ ಉಳಿಯುತ್ತೆ ಧರ್ಮ ಕಟ್ಟದೆ ಅದು ನಿಲ್ಲೋದಿಲ್ಲ ಆ ಧರ್ಮ ಎಂಬುದು ಹೇಗಿರಬೇಕು ಈಗ ಧರ್ಮರಾಜ ರಾಜಶೂಯ ಮಾಡಬೇಕಾದ್ರೆ ಭೀಮಾರ್ಜುನ ನಕುಲ ಸಹದೇವರನ್ನು ನಾಲ್ಕು ದಿಕ್ಕುಗಳಿಗೂ ದಿಗ್ವಿಜಯಕ್ಕೆ ಅಂತ ಕಳಿಸ್ತಾನೆ ದಿಗ್ವಿಜಯ ಮಾಡುವುದಂದ್ರೆ ಹೋದ ಕಡೆಯೆಲ್ಲ ದೊರೆಗಳನ್ನು ಜನಗಳನ್ನು ಕೊಲ್ಲುವುದು ಲೂಟಿ ಮಾಡುವುದಲ್ಲ ಅದು ಮೊಘಲ್ ಸುಲ್ತಾನರು ಬಾಬರ್ ಅಕ್ಬರ್ ಶಂಗೀಸ್ ಖಾನ್ ತೈಮೂರ್ ಖಾನ್ ಗಜ್ನಿ ಗೋರಿ ಅವರೆಲ್ಲ ಮಾಡಿದ ರೀತಿ ಅದಲ್ಲ ಹೋದ ಕಡೆಯಲ್ಲಿ ಜನರನ್ನು ಒಪ್ಪಿಸಬೇಕು ನೀವು ಧರ್ಮಕ್ಕೆ ಒಡಬಡಬೇಕು ನಮ್ಮ ಧರ್ಮರಾಜ ಹೇಳಿದಾಗ ಕೇಳಬೇಕು ಅದಕ್ಕೆ ಟೋಕನ್ ಏನು ಒಂದಷ್ಟು ಕಾಣಿಕೆ ಕೊಡಿ ವರ್ಷ ವರ್ಷ ನಿಮ್ಮ ಉತ್ಪತ್ತಿಯಲ್ಲಿ ಇಷ್ಟು ಕೊಡಿ ಅಂತ ಕೇಳಬೇಕು ಇವತ್ತು ನಾವು ಶಾಸಕರನ್ನು ಆರಿಸ್ತೇವೆ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ದುಡಿಯಬೇಕು ಜನರ ಯೋಗ್ಯ ಕ್ಷೇಮವನ್ನು ನೋಡಬೇಕು ಮತ್ತು ರಾಷ್ಟ್ರಕ್ಕೆ ನಿಷ್ಠೆಯಿಂದ ನಡೆದುಕೊಳ್ಳಬೇಕು ಇವತ್ತು ಆರಿಸ್ತೇವೆ ಹಳೆ ಕಾಲದಲ್ಲಿ ಆರಿಸ್ತಾ ಇರಲಿಲ್ಲ ಪಾಳೆಗಾರರು ಅಂತ ಇರ್ತಿದ್ರು ತೋಳು ಬಲದಿಂದ ಬರ್ತಾಯಿದ್ರು ಆದರೆ ಧರ್ಮವೆಂಬುದರ ರಕ್ಷಣೆ ಮಾಡಬೇಕು ಇಲ್ಲದಿದ್ದರೆ ಪುಡು ಪುಡಿಯಾಗಿ ಚಪ್ಪನೆ ಇವತ್ತಾರು ರಾಷ್ಟ್ರ ಆಗಿ ಹೋಗುತ್ತಾದ್ದರಿಂದ ಧರ್ಮದ ಬಲದಿಂದ ಎಲ್ಲರನ್ನು ಒಗ್ಗೂಡಿಸಬೇಕು ವಯಸ್ಸು ದೊಡ್ಡವನಿರ್ಬೋದು ಚಿಕ್ಕವನಿರ್ಬೋದು ಬೃಹತ್ ಬಲ ಇರ್ಬೋದು ಶಲ್ಯ ಇರ್ಬೋದು ವಿರಾಟ ಇರ್ಬೋದು ದೃಪದ ಇರಬಹುದು ಭೀಷ್ಮನೇ ಇರ್ಬೋದು ಅವರೆಲ್ಲರೂ ಧರ್ಮರಾಜನ ಛತ್ರಿ ಅಡಿಯಲ್ಲಿ ಬರುವುದಕ್ಕೆ ಒಪ್ಪಬೇಕು ಯಾರನ್ನೂ ಕೊಲ್ಲುವ ಪ್ರಶ್ನೆ ಇಲ್ಲ ಇಲ್ಲಿ ಗೆಲ್ಲುವುದು ಅಂದರೆ unifying unifying by dharmic spiritual force ಇದು ಭಾರತೀಯರ ರಾಷ್ಟ್ರ ಕಲ್ಪನೆ ಸಾಮ್ರಾಜ್ಯ ಕಲ್ಪನೆ ಆದ್ದರಿಂದ ಇದನ್ನು ನೀನು ಮಾಡು ಅಂತ ನಿಮ್ಮ ಅಪ್ಪ ಪಾಂಡು ಚಕ್ರವರ್ತಿ ನನಗೆ ಅಲ್ಲಿ ಹೇಳಿದ ಆದ್ದರಿಂದ ಅದನ್ನು ಹೇಳಬೇಕು ಅಂತ ಬಂದಿದ್ದೇನೆ ನಿನಗೆ ನಾನು ಏತಸ್ಮಾತ್ ಕಾರಣ ರಾಜನ್ನೇ ಹರಿಶ್ಚಂದ್ರೋ ವಿರಾಜತೆ ಹರಿಶ್ಚಂದ್ರ ಆ ಸಮ್ರಾಟನಾಗಿದ್ದ ಇನ್ನೂ ಎಷ್ಟೋ ಜನ ಮಾಡಿ ಮಾಡಿ ಹೋದರು ಧರ್ಮಾತ್ಮರು ನಿನಗೂ ಆ ಸಾಮರ್ಥ್ಯವಿದೆ ಕಾಣಪ್ಪ ಸಮರ್ಥೋಸಿ ಮಹೀಂ ಜೇತುಂ ಭ್ರಾತರಸ್ತೆ ಸ್ಥಿತಾವಶೇ ಹೇ ಧರ್ಮರಾಜ ಯುಧಿಷ್ಠಿರ ನಿನಗೆ ರಾಜಸೂಯ ಮಾಡುವ ಯೋಗ್ಯತೆ ಇದೆ ಇದು ಪಾಂಡು ಹೇಳಿ ಕಳಿಸ್ತಾನೆ ಯಾಕೆಂದ್ರೆ ತಮ್ಮಂದ್ರಿದ್ದಾರೆ ದುರ್ವಿನೀತರೆಲ್ಲ ಹೇಳ್ದಾಗ ಕೇಳ್ತಾರೆ ರಾಜಸೂಯಂ ಶ್ರೇಷ್ಠ ಆಹಾರಸ್ವೇತಿ ಭಾರತ ತ್ವಯಿಷ್ಟವತಿ ಅಹಂ ಹರಿಶ್ಚಂದ್ರವದಾಶು ಹರಿಶ್ಚಂದ್ರನಂತೆ ನನಗೂ ಸದ್ಗತಿ ಉಂಟಾಗತ್ತಪ್ಪ ಪೂರ್ವಿಕರೆಲ್ಲ ಸಂತೋಷ ಪಡ್ತಾರೆ ಆದ್ದರಿಂದ ನೀನು ಈಗಲೇ ರಾಜಸೂಯವನ್ನು ಮಾಡು ಎಂಬುದಾಗಿ ನಿನ್ನ ತಂದೆ ಹೇಳಿದ ಅಂತ ನಾರದರು ಹೇಳಿಬಿಟ್ರು ಧರ್ಮರಾಜ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತು ಬಿಟ್ಟ ಅಯ್ಯೋ ನಾನು ಈಗ ತಾನೇ ರಾಜ್ಯವನ್ನು ಪಡೆದುಕೊಂಡಿದ್ದೇನೆ ಕೃಷ್ಣನ ಶಕ್ತಿಯಿಂದ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದವು ಶತ್ರುಗಳು ನಮ್ಮನ್ನು ಅರಗಿನ ಮನೆಯಲ್ಲಿ ಸುಡುವುದಕ್ಕೆ ಪ್ರಯತ್ನ ಪಟ್ಟರು ನಮ್ಮ ಕೈಯಲ್ಲಿ ವಿಧಿ ಭಿಕ್ಷೆಯನ್ನು ಎತ್ತಿಸಿಬಿಡ್ತು ರಾಜಸೂಯ ಮಾಡು ಅಂತ ಹೇಳಿಬಿಟ್ರೆ ಅದಕ್ಕೆ ಎಷ್ಟೊಂದು ಹಣ ಕಾಸು ಖರ್ಚಾಗಬೇಕು ಎಷ್ಟು ದೊಡ್ಡ ಸೈನ್ಯ ಬೇಕು ನಾನಿನ್ನೂ ಸಣ್ಣವನು ನಮಗಿಂತ ಹಳಬರಿದ್ದಾರೆ ವಯಸ್ಸು ಆಗಿರ್ತಕ್ಕವರು ಓಲ್ಡರ್ ಪಾಲಿಟಿಷಿಯನ್ಸ್ ಅವರೆಲ್ಲ ಧರ್ಮಛತ್ರಲ್ಲಿ ಸುಲಭವಾಗಿ ಬರ್ತಾರೆಯೇ ಹೇಳಿ ಏನು ಮಾಡೋದು ಅಂತ ಹೇಳಿ ದಾಶಾರ್ಹ ನಗರೀಂ ಪ್ರತಿ ಕೃಷ್ಣನನ್ನು ಕೇಳದೆ ಮಾಡತಕ್ಕದ್ದಲ್ಲ ಅಂತ ವೇಗವಾಗಿ ತನ್ನ ಆಪ್ತ ಮಂತ್ರಿಗಳನ್ನು ಈಗಲೇ ದ್ವಾರಕೆಗೆ ಹೋಗಿ ಕೃಷ್ಣನಲ್ಲಿ ಸಮಾಚಾರವನ್ನು ಹೇಳಿ ಗೌರವದಿಂದ ಕರೆದು ತರಬೇಕು ಅಂತ ಧರ್ಮರಾಜ ಅಪಣೆ ಮಾಡಿದ ತಮ್ಮಂದರನ್ನು ಸೇರಿಸಿಕೊಂಡ ಕೃಷ್ಣ ಬರುವಷ್ಟರಲ್ಲಿ ಧರ್ಮರಾಜನಿಗೆ ಚಿಂತೆ ಹಿಡಿಯಿತು ನಿಶಶ್ವಾಸ ಯುಧಿಷ್ಠಿರ ದೀರ್ಘವಾಗಿ ನಿಟ್ಟುಸರನ್ನೇ ಬಿಟ್ಟ ಇದು ತಂದೆಯ ಆಜ್ಞೆ ಉಲ್ಲಂಘನೆ ಮಾಡುವುದಕ್ಕಿಲ್ಲ ಆದರೆ ಮಾಡಿದರೆ ಏನಾಗ್ತದೆ ನಮ್ಮ ವಂಶದಲ್ಲಿ ನನಗಿಂತ ದೊಡ್ಡವರಿದ್ದಾರೆ ಧೃತರಾಷ್ಟ್ರ ಇದ್ದಾರೆ ಅವನಿಗೆ ರಾಷ್ಟ್ರೀಯ ಚಿಂತೆ ಬರಲಿಲ್ಲ ಭೀಷ್ಮನಿಗೆ ಬರಲಿಲ್ಲ ಭೀಷ್ಮನ ತಂದೆ ಶಂತನ ಚಕ್ರವರ್ತಿ ಮಾಡಲಿಲ್ಲ ಇವರ ವಂಶದಲ್ಲಿ ಹಿಂದೆ ಅತ್ಯಂತ ಸಮೀಪದಲ್ಲಿ ಅಂದರೆ ಅನೇಕ ಶತಮಾನಗಳ ಹಿಂದೆ ಮರುತ್ತನೆಂಬ ಒಬ್ಬ ಚಕ್ರವರ್ತಿಯಾಗಿದ್ದ ಅವನು ಬ್ರಾಹ್ಮಣರಿಗೆ ಕೊಟ್ಟ ದಕ್ಷಿಣೆಯನ್ನು ಬಂಗಾರ ಬೆಳ್ಳಿ ಮಣಿ ಹೊತ್ಕೊಂಡು ಹೋಗೋದಕ್ಕಾಗದೆ ಹಿಮೋತ್ ಪರ್ವತದ ಒಂದು ತಪ್ಪಲಿನಲ್ಲಿ ಬ್ರಾಹ್ಮಣರು ಹೂ ತಿಟ್ಟು ಹೋಗಿಬಿಟ್ರಂತೆ ಅಷ್ಟೊಂದು ವೈಭವದಿಂದ ನಡೆಯಿತು ಅಂತ ಕೇಳಿದ್ದಾನೆ ನನಗೆ ಅಷ್ಟು ಹಣ ಎಲ್ಲಿದೆ ಏನು ಮಾಡೋದು ಎಂಬುದಾಗಿ ತುಂಬ ಯೋಚನೆ ಮಾಡ್ತಾನೆ ಆದರೆ ರಾಜ್ಯ ಮಾತ್ರ ಚೆನ್ನಾಗಿ ಪರಿಪಾಲನೆ ಮಾಡಿದ್ದ ಅವನಿಗಿದ್ದ ಒಂದೇ ಒಂದು ಶಕ್ತಿ ಅಂದರೆ ಪ್ರಜಾಶಕ್ತಿ ಪಾಪ್ಯುಲಾರಿಟಿ ಇತ್ತು ಇವತ್ತು ಯಾವನೇ ಒಬ್ಬ ಮುಖ್ಯಮಂತ್ರಿ ಒಬ್ಬ ಪ್ರಧಾನಮಂತ್ರಿ ಯಾವುದೇ ಜಾಗದಲ್ಲಿ ಅಧಿಕಾರದಲ್ಲಿ ಭದ್ರವಾಗಿ ಉಳಿಬೇಕಾದ್ರೆ ಅವನು ಜನಪ್ರಿಯನಾಗಿರಬೇಕು ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಬೇಕು ಆ ಜನಪ್ರಿಯತೆ ಎಂಬುದು ಧರ್ಮದ ಮೂಲದಿಂದ ಬರಬೇಕು ಧರ್ಮ ಮೂಲವು ಪ್ರಜಾ ಮೂಲವು ಪ್ರಜಾ ಮೂಲವು ಇದ್ದರೆ ಹಣಕಾಸು ಕೊರತೆ ಇದ್ದರೂ ತುಂಬಿಕೊಂಡು ಹೋಗಿಬಿಡ್ಬೋದು ಧರ್ಮರಾಜ ಯೋಚನೆ ಮಾಡಿದ ತಮ್ಮದರನ್ನು ಕರೆದ ನಮ್ಮಲ್ಲಿ ಏನಿದೆ ನಮ್ಮಲ್ಲಿ ಏನಿದೆ ಯೋಚನೆ ಮಾಡೋಣ ಕಿಂ ಹಿತಂ ಸರ್ವಲೋಕಾನಾಂ ಭವೇದಿತಿ ಮನೋದಧೇ ಅನುಗೃಣ್ಣನ್ ಪ್ರಜಾ ಸರ್ವಾ ಸರ್ವಧರ್ಮಭೃತಾಂ ಇವ್ ನತಸ್ಯ ವಿದ್ಯತೆ ದ್ವೇಷ್ಟ ಯುಧಿಷ್ಠರ ರಾಜ್ಯದಲ್ಲಿ ಅಜಾತಶತ್ರು ಅಂತ ಅನಿಸಿಕೊಂಡಿದ್ದರಿಂದ ಇವನನ್ನು ದ್ವೇಷ ಮಾಡುವರು ಯಾರೂ ಇರಲಿಲ್ಲ ಭೀಮಸ್ಯ ಪರಿಪಾಲನಾತಿ ಭೀಮ ಹೋಮ್ ಮಿನಿಸ್ಟ್ರು ಭಾಳ ವಿಚಕ್ಷಣತೆಯಿಂದ ಒಬ್ಬರ ಮೇಲೊಬ್ಬರು ಕೈ ಎತ್ತದೆ ಇರುವಂತೆ ಪರಿಪಾಲನೆ ಮಾಡ್ತಾ ಇದ್ದ ಧರ್ಮದಿಂದ ಅರ್ಜುನಸ್ಯ ಶತ್ರು ಕ್ಷಪಣಾತಿ ಶತ್ರುಗಳ ನಿಗ್ರಹ ಶಕ್ತಿ ಎಲ್ಲ ಕಡೆ ಕಣ್ಣಿಟ್ಟಿದ್ದ ಅರ್ಜುನ ಸಹದೇವಸ್ಯ ಧರ್ಮಾನುಶಾಸನಾತಿ ಧರ್ಮಶಾಸ್ತ್ರ ತಿಳಿದವನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಧರ್ಮವನ್ನೆಲ್ಲರಿಗೆ ಹೇಳ್ತಾ ಇದ್ದ ನ ಕುಲಸ್ಯ ವೈನತ್ಯಾತಿ ನಯ ವಿನಯ ಸ್ವಭಾವಾತಿ ವಿನತ ಅತ್ಯಂತ ವಿನಯನಾಗಿ ಪ್ರಜೆಗಳಿಗೆ ಕಾಣಿಸಿಕೊಂಡು ರಾಜನೀತಿಗಳನ್ನು ದೊರೆಗಳು ಹೇಗಿದ್ದಾರೆ ಅಂತ ಒಂದು ಪಬ್ಲಿಕ್ ಕಾಂಟ್ಯಾಕ್ಟ್ ಇಟ್ಕೊಳ್ತಕ್ಕಂಥ ಅವನಾಗಿದ್ದ ತಮ್ಮ ಆದ್ದರಿಂದ ವಿಗ್ರಹ ಭಯ ಸ್ವಧರ್ಮ ನಿರತಃ ನಿಕಾಮವರ್ಷಾ ಸ್ಫೀತಾಶ್ಚ ಇದೆಲ್ಲ ರಾಮರಾಜ್ಯದ ವರ್ಣನೆ ಧರ್ಮರಾಜ ಇದ್ದ ಕಡೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಬರ್ತಿತ್ತು ಅತಿವೃಷ್ಟಿ ಅನಾವೃಷ್ಟಿಗಳಿರಲಿಲ್ಲ ಅನುಕರ್ಷಂಚ ನಿಷ್ಕರ್ಷಂ ವ್ಯಾಧಿ ಪಾವಕ ಮೂರ್ಛನಂ ಅನುಕರ್ಷ ನಿಷ್ಕರ್ಷ ಎರಡು ಎಕನಾಮಿಕ್ ವಿಷಯಗಳನ್ನು ಹೇಳ್ತಾರೆ ಯಾವ ರಾಜ್ಯದಲ್ಲಿ ದೊರೆ ಧರ್ಮದಿಂದಿರುವುದಿಲ್ಲ ಅಲ್ಲಿ ಮಳೆ ಬರದೇ ಇದ್ದರೆ ಜನಗಳು ವರ್ಷ ವರ್ಷ ಕೊಡಬೇಕಾದ ಕಂದಾಯವನ್ನು ಹಳೇ ಬಾಕಿ ರೂಪದಲ್ಲಿ ಉಳಿಸ್ಕೊಂಡ್ಬಿಡ್ತಾರೆ ಇವತ್ತು ಸಾಲ ಮಾಫಿ ಮಾಡುವುದು ಕೃಷಿ ತೆರಿಗೆ ಮಾಫಿ ಮಾಡುವುದು ಅಂತ ಹೇಳ್ತೇವೆ ಹಿಂದಿನ ಕಾಲದಲ್ಲಿ ಮಾಫಿ ಇರಲಿಲ್ಲ ಈ ವರ್ಷ ಕೊಡಬೇಕಾದ್ರೆ ಮುಂದೆ ಚೆನ್ನಾಗಿ ಮಳೆ ಬಂದರೆ ಕೊಡಿ ಸ್ವಲ್ಪ ಸ್ವಲ್ಪ ಕೊಡಿ ಒಂದು ವೇಳೆ ಎಂಟು ವರ್ಷ ಬರಲಿಲ್ಲ ಒಂಬತ್ತನೇ ವರ್ಷ ಬಂತು ಅಲ್ಲಿಂದ ಸ್ವಲ್ಪ ಸ್ವಲ್ಪ ಕೊಡುವುದಕ್ಕೆ ಆರಂಭ ಮಾಡಿ ಅಂತ ಏನು ಹೇಳ್ತಾ ಇದ್ರು ಅದಕ್ಕೆ ಅನುಕರ್ಷ ಎಂಬುದಾಗಿ ಹೆಸರು ನಿಕರ್ಷ ಅಂದ್ರೇನು ಅದರ ತಲೆ ಕೆಳಕು ಒಂದಕ್ಕೆ ನಾಲ್ಕಷ್ಟು ತೆರಿಗೆ ಹಾಕಿ ಬಲಾತ್ಕಾರದಿಂದ ಜನರನ್ನು ಹಿಂಸೆ ಮಾಡಿ ವಸೂಲಿ ಮಾಡುವುದು ಬ್ರಿಟಿಷರು ಮಾಡ್ತಾ ಇದ್ದರು ಎರಡು ನೂರು ವರ್ಷ ಇದನ್ನು ಮಾಡಿಯೇ ಬಂಗಾಲ ಬರಗಾಲವಾಯಿತು ನಮ್ಮ ದೇಶ ಬಂಗಾರದ ದೇಶವಾಗಿದ್ದು ಹೊನ್ನಿನ ದೇಶವಾಗಿದ್ದು ಅತ್ಯಂತ ಕ್ಷೀಣವಾಗಿದ್ದು ಈ ನಿಷ್ಕರ್ಷ ಬ್ರಿಟಿಷರು ಮಾಡಿದ ತೆರಿಗೆ ಮೊಘಲಾಯರು ಮಾಡಿದ ತೆರಿಗೆಯಿಂದ ಅಂದರೆ ಅರ್ಥಶಾಸ್ತ್ರ ಎಷ್ಟು ಹೇಳ್ತಾರೆ ನೋಡಿ ಧರ್ಮರಾಜ ರಾಜ್ಯದಲ್ಲಿ ಅನುಕರ್ಷ ನಿಷ್ಕರ್ಷಗಳ ದಸ್ಯುಭ್ಯೋ ವಂಚಕೆ ಪುಂಡರು ಬಸ್ ನಿಲ್ಲಿಸಿದರು ರೈಲು ಲೂಟಿ ಮಾಡಿದರು ವಿಮಾನ ಹೈಜಾಕ್ ಮಾಡಿದರು ಇಂಥದ್ದೇನೂ ಇರಲಿಲ್ಲ ಇಷ್ಟು ಚೆನ್ನಾಗಿದ್ರೂ ಒಂದು ರಾಜಸೂಯ ಮಾಡೋದು ಅಂತ ಸಾಮಾನ್ಯವಾದ ಕೆಲಸವಲ್ಲ ಏನು ಮಾಡೋದು ಅಂತ ಸಭೆ ಕೂಡಿಸಿದ ಸಮಂತ್ರಿಣ ಸಮಾನಾಯ ರಾತ್ರಿಂಶ ಶವದತಾಂ ವರಹ ರಾಜಸೂಯಂ ಪ್ರತಿ ತದಾ ಪುನಃ ಪೃಚ್ಛದ ಮತ್ತೆ ಮತ್ತೆ ಕೇಳಿದ ಏನು ನಾವು ಮಾಡೋ ಸರಿಯೇ ಮಾಡೋಕ್ಕಾಗತ್ಯ ನಮ್ಮ ಕೈಯಲ್ಲಿ ನಮ್ಮ ಶಕ್ತಿ ಎಷ್ಟು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಎಷ್ಟೋ ಸಲ ಒಂದು ಮುಖ್ಯಮಂತ್ರಿಯೋ ಪ್ರಧಾನಿಯೋ ಒಂದು ಪ್ರಶ್ನೆ ಕೇಳಿದರೆ ಬಿಡೆಯಿಂದ ಅವನೇನು ತಿಳ್ಕೊಳ್ತಾನೋ ಅಂತ ಸಂಕೋಚದಿಂದ ಅವನಿಗೆ ಅನುಕೂಲವಾದದ್ದನ್ನೇ ಹೇಳ್ತಕ್ಕಂಥ ಈ ಶಬಾಸ್ ಅನ್ನುವ ತಥಾಸ್ತು ಮಂತ್ರಿಗಳಿರ್ತಾರೆ ಧರ್ಮರಾಜನ ಮಂತ್ರಿಗಳು ಆಗಿರಲಿಲ್ಲ ಸರಿ ತಪ್ಪನ್ನು ನಿಷ್ಪಕ್ಷಪಾತವಾಗಿ ಎದುರಿಗೆ ಹೇಳಿಬಿಡ್ತಾ ಇದ್ದರು ಸ್ವಾಮಿ ನಿಮಗೆ ಯೋಗ್ಯತೆ ಇದೆ ನೀವು ಮಾಡಬಹುದು ಎಂಬುದಾಗಿ ಅವರೆಲ್ಲರೂ ಹೇಳಿದರು ರಾಜಸೂಯ ಮಾಡುವುದಕ್ಕೆ ಸಮಯ ಎಂಥದ್ದು ಕ್ಷಾಮಕಾಲದಲ್ಲಿ ರೋಗಕಾಲದಲ್ಲಿ ಮಳೆ ಬರದೇ ಇದ್ದಾಗ ರಾಜಸೂಯ ಮಾಡುವುದಲ್ಲ ಚಾಮುಂಡೇಶ್ವರಿ ಹಬ್ಬ ಮಾಡಬೇಕು ನೆರೆ ಹಾವಳಿಯೋ ಮಳೆ ಬರೆದದ್ದು ಅವಾಂತರ ಇದ್ದು ಅದು ಉತ್ಸವ ಕಾಲವಲ್ಲ ಉತ್ಸವ ಸರಿಯಾದ ಕಾಲವಿತ್ತು ಉತ್ಸವವನ್ನು ನಿಲ್ಲಿಸ್ತಕ್ಕದ್ದಲ್ಲ ಅದನ್ನು ಏನು ಮಾಡುವುದು ಎಲ್ಲರೂ ಇತ್ಯೇವಂ ಹೊರದ ಸರ್ವೇ ಪೃಥಕ್ ಚ ಸಹಜ ಬ್ರುವನ್ನೇ ಪೃಥಕ್ ಸಹ ಒಬ್ಬೊಬ್ಬರನ್ನೇ ಕೇಳಿದ ಬ್ಯಾಲೆಟ್ ಹಾಕಿ ಕೇಳಿದ ಗುಂಪು ಕೂಡಿಸಿ ಕೇಳಿದ ಅವರೆಲ್ಲರೂ ಒಂದೇ ಮಾತನ್ನು ಹೇಳಿದರು ಸಮರ್ಥೋಸಿ ಮಹಾಬಾಹೋ ಸರ್ವೇ ತೇ ವಶಗಾವಯಂ ಅಚಿರ ತ್ವ ಮಹಾರಾಜ ಸೋಯಮ್ಮ ವಾಪ್ಸಸಿ ಇವತ್ತು ಪ್ರಯತ್ನ ಪಡಿ ಒಂದು ನಿರ್ದಿಷ್ಟವಾದ ದಿನಾಂಕ ಇಟ್ಕೊಳ್ಳಿ ಅಂಥ ದಿನಾಂಕಕ್ಕೆ ಟೈಮ್ ಬೌಂಡ್ ಪ್ರೋಗ್ರಾಮ್ ಮಾಡಿಕೊಂಡು ನಾವು ರಾಜಸೋಯನ್ ಚೆನ್ನಾಗಿ ನಡೆಸೋಣ ಅಂತ ತಮ್ಮಂದರು ಹೇಳಿದರು ಮಂತ್ರಿಗಳು ಹೇಳಿದರು ದೌಮ್ಯರು ಒಪ್ಪಿದರು ಆಮೇಲೆ ಇಷ್ಟೆಲ್ಲ ಆದಮೇಲೆಯೂ ಧರ್ಮರಾಜನ ಧರ್ಮಪ್ರಜ್ಞೆ ನೋಡಿ ದೌಮ್ಯ ದ್ವೈಪಾಯನಾದ್ಯ ಈಶಾ ಮಂತ್ರಯಾಮಾಸ ವೇದವ್ಯಾಸರನ್ನು ಧ್ಯಾನ ಮಾಡಿದ ವೇದವ್ಯಾಸರು ಹಾಜರಾದರು ವತ್ಸ ಏನು ಬೇಕು ಅಂತ ಕೇಳಿದರು ಗುರುಗಳೇ ನಮ್ಮ ತಂದೆಗೆ ಸ್ವರ್ಗಲೋಕ ಪ್ರಾಪ್ತಿ ಆಗಲಿಲ್ಲ ಹೇಳಿ ಕಳಿಸಿದ್ದಾನೆ ರಾಜಶೋಧನ ಮಾಡಬೇಕಂತೆ ನನ್ನ ಕೈಲಿ ಅದು ಮಾಡೋಕ್ಕಾಗತ್ತೆ ನಿಮ್ಮ ಧರ್ಮದ ಆಶೀರ್ವಾದ ನಮಗಿದೆಯೇ ಅಂತ ವೇದವ್ಯಾಸರನ್ನು ಕೇಳಲಾಗಿ ವೇದವ್ಯಾಸರು ಅನುಮತಿ ಕೊಟ್ಟರು ನನಗೆ ಅರ್ಹಸ್ತ್ವಮಸೆ ಧರ್ಮಜ್ಞ ರಾಜಸೋಯಂ ಮಹಾಕೃತಂ ಇದು ಯಾಗಗಳಲ್ಲೇ ತುಂಬ ಶ್ರೇಷ್ಠವಾದದ್ದು ಅದಕ್ಕೆ ನಿನಗೆ ಬೇಕಾದ ಯೋಗ್ಯತೆ ಎಲ್ಲ ಇದೆಯಪ್ಪ ಸನಿಶ್ಚಯಾರ್ಥಂ ಕಾರ್ಯಸ್ಯ ಕೃಷ್ಣಮೇವ ಜನಾರ್ದನ ವೇದವ್ಯಾಸರ ಆಶೀರ್ವಾದ ಮಾಡಿ ಹೋದರೂ ಆ ಹೊತ್ತಿಗೆ ಕೃಷ್ಣ ದ್ವಾರಿಕೆಯಿಂದ ಬಂದ ಪ್ರತ್ಯಕ್ಷ ಅವತಾರ ದ್ವೈಪಾಯಂದರು ವೇದವ್ಯಾಸರು ಒಂದು ರೀತಿ ಅವತಾರ ಶಾಸ್ತ್ರವನ್ನು ಕೊಡುವ ಕೈ ಇದು ಶಸ್ತ್ರ ಹಿಡಿಯುವ ಕೈ ಅದು ಶಾಸ್ತ್ರ ಹಿಡಿಯುವ ಕೈ ಶ್ರೀಕೃಷ್ಣ ಶಸ್ತ್ರವನ್ನು ಹಿಡಿದ ಶಾಸ್ತ್ರವನ್ನು ಹಿಡಿದ ಕುದುರೆ ಲಗಾಮನ್ನು ಹಿಡಿದ ಕೊಳಲನ್ನು ಹಿಡಿದ ಅಭಯವನ್ನು ಕೊಟ್ಟ ಎಲ್ಲ ಅವತಾರಗಳು ಸಾರತಮವಾದ ಕೃಷ್ಣ ಅವತಾರ ಆದ್ದರಿಂದ ಅಪ್ರಮೇಯಂ ಮಹಾಬಾಹುಂ ಕಾಮಾಜಾತಂ ಅಜಂ ಋಷು ಪಾಂಡವ ತರ್ಕಯ ಮಾಸ ಕರ್ಮಭಿ ದೇವಸಮ್ಮತೈ ಕೆಲವರು ವಾದ ಮಾಡ್ತಾರೆ ಮಹಾಭಾರತದಲ್ಲಿ ಕೃಷ್ಣನನ್ನು ಕೇವಲ ಮನುಷ್ಯನಂತೆ ತೋರಿಸಿದ್ದಾರೆ ಭಾಗವತದಲ್ಲಿ ಮಾತ್ರ ಅವನನ್ನು ದೇವರು ಅಂತ ತೋರಿಸಿದ್ದಾರೆ ಅಂತ ಅದು ಹಾಗಲ್ಲ ಅಂತ ತೋರಿಸೋದಕ್ಕೆ ಇಲ್ಲಿ ಬೇಕಾದಷ್ಟು ಪ್ರಮಾಣವಿದೆ ಕಾಮಾಜಾತಂ ತನ್ನ ಇಷ್ಟದಂತ ಅವತಾರ ಮಾಡಿದನೇ ಹೊರತು ವಸುದೇವ ದೇವಿಕಿಯರ ರಕ್ತದಿಂದ ಹುಟ್ಟಿದವನಲ್ಲ ಅವನು ಗುರುವತಿ ಭೂತ ಗುರವೇ ಪ್ರಾಹಿಣೋತಿ ದೂತಮಂಜಸ ದ್ವಾರಕಾವಾಸನಂ ಕೃಷ್ಣಂ ದ್ವಾರವತ್ಯಾಂ ಸಮಾಸದತಿ ಇಂದ್ರಸೇನ ಎಂಬ ತನ್ನ ಆಪ್ತ ಸಚಿವನನ್ನು ಕಳಿಸಿದ್ದ ಅವನಲ್ಲಿ ಹೋಗಿ ಉಯ್ಯಾಲೆ ಮೇಲೆ ರುಕ್ಮಿಣಿ ಜೊತೆಯಲ್ಲಿ ಕೂತಿದ್ದ ಕೃಷ್ಣನಿಗೆ ನಮಸ್ಕರಿಸಿ ಪ್ರಭು ಹಸ್ತನಾವತಿಯಿಂದ ಇಂದ್ರಪ್ರಸ್ಥದಿಂದ ಯುಧಿಷ್ಠರ ಮಹಾರಾಜರು ತಮ್ಮನ್ನು ಈಗಲೇ ಬರುವಂತೆ ಆಹ್ವಾನಿಸಿದ್ದಾರೆ ಬರಬೇಕಂತ ಎನ್ನಲಾಗಿ ಏನೆಯ ಸಮಾಚಾರ ಅಂತ ಕೇಳಿದ ದರ್ಶನಾಕಾಂಕ್ಷಣಂ ಪಾರ್ಥಂ ದರ್ಶನಾಕಾಂಕ್ಷೆಯಾಚ್ಯುತಃ ಶಬ್ದ ಹಾಕಿದ್ದಾರೆ ಕೃಷ್ಣನನ್ನು ನೋಡಬೇಕು ಅಂತ ಧರ್ಮರಾಜ ಬಯಸಿದ ಹೊತ್ತಿಗೆ ಧರ್ಮರಾಜನನ್ನು ನೋಡಬೇಕು ಅಂತ ಕೃಷ್ಣನು ಬಯಸಿದಂತೆ ಭಕ್ತ ಭಗವಂತರಲ್ಲಿ ಅನ್ಯೋನ್ಯ ಸಂಬಂಧ ಏಕಕಾಲಕ್ಕೆ ಪರಸ್ಪರ ಧ್ಯಾನ ಆದ್ದರಿಂದ ವೇಗವಾದ ಕುದುರೆಗಳನ್ನು ಹತ್ತಿ ದೂತರು ಮುಂದೆ ಹಿಂದೆ ಸೈನ್ಯ ದ್ವಾರಕೆ ಸೈನ್ಯ ಕೃಷ್ಣನ ರಕ್ಷಣೆಗೆ ಬರುವಾಗ ಸ್ವಾಮಿ ಕೃಷ್ಣ ರಥದಲ್ಲಿ ಕೂತುಕೊಂಡು ಗರುಡಧ್ವಜನಾಗಿ ಇಂದ್ರಪ್ರಸ್ಥದ ಬಾಗಿಲಿಗೆ ಬಂದ ಅದನ್ನು ಕುಂತಿ ಸ್ವಾಗತ ಮಾಡ್ತಾಳೆ ಸಗೃಹೇ ಪಿತೃವದ್ಭ್ರಾತ್ರ ಧರ್ಮರಾಜೇನ ಪೂಜಿತ ಭೀಮೇನ ಚ ತಥೋಪಶ್ಯತಿ ಸ್ವಸಾರಂ ಪ್ರೀತಿಮಾನ್ ಪಿತು ನಗರದ್ವಾರದಲ್ಲಿ ಎಲ್ಲರೂ ಸ್ವಾಗತ ಮಾಡಿದರು ಅರಮನೆ ದ್ವಾರದಲ್ಲಿ ಧರ್ಮರಾಜ ಸ್ವಾಗತ ಮಾಡಿದ ನೇರವಾಗಿ ಕೃಷ್ಣ ಕುಂತಿ ತನ್ನ ಸೋದರತ್ತೆ ಜಾಗಕ್ಕೆ ಹೋದ ಪ್ರೀತೆಯ ಪ್ರೀತೇನ ಸುಹೃದ ರೇಮೇ ಸಸಹಿತಸ್ತದ ಅತ್ಯಂತ ಪ್ರೀತರಾದ ಪಾಂಡವರ ಜೊತೆಯಲ್ಲಿ ತಾನೂ ಸುಖವಾಗಿ ಒಂದು ಸ್ವಲ್ಪ ಹೊತ್ತು ಕಳೆದ ಮೇಲೆ ತಮ್ಮ ವಿಶ್ರಾಂತಂ ಶುಭೇ ದೇಶೆ ಕ್ಷಣಿನಂ ಕಲ್ಪಮಚ್ಯುತಂ ವಿಶ್ರಾಂತಿ ತಗೊಂಡ ಒಂದು ಕ್ಷಣವೆಂಬುದು ಕಲ್ಪದಂತೆ ಕಳೆದು ಹೋಯಿತು ಪಾಂಡವರಿಗೆ ಎಷ್ಟೋ ಹೊತ್ತು ಕೃಷ್ಣನ ಜೊತೆಯಲ್ಲಿದ್ದಂಥ ತೃಪ್ತಿಯಾಯಿತು ಅಲ್ಲಿಂದ ಆಚೆಗೆ ತನ್ನ ಇಚ್ಛೆಯನ್ನು ಹೇಳ್ತಾನೆ ಪ್ರಾರ್ಥಿತೋ ರಾಜಸೂಯೋ ಮೇ ನ ಚಾಸು ಕೇವಲ ಇಪ್ಸಯ ಕೇವಲ ಇಪ್ಸಯ ನನ್ನ ಇಚ್ಛೆಯಿಂದ ನಡೆಯುವುದಿಲ್ಲ ಪ್ರಭು ಇದು ನಿನ್ನ ಇಚ್ಛೆಯಿಂದಲೇ ನಡಿಬೇಕು ಪರಮಾತ್ಮನೀಚ್ಛೆಯ ಸರ್ವಸ್ವ ಎಂಬುದಾಗಿ ಯಸ್ಮಿನ್ ಸರ್ವಂ ಸಂಭವತಿ ಯಶ್ಚ ಸರ್ವತ್ರ ಪೂಜ್ಯತೆ ಯಶ್ಚ ಸರ್ವೇಶ್ವರೋ ರಾಜ ರಾಜಸೋಯಂ ಸವಿಂದತಿ ಯಾವನು ಪ್ರಜೆಗಳು ಏನು ಕೇಳಿದರೂ ಕೊಡಬಲ್ಲನೋ ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೋಕ್ಷವನ್ನು ಬಿಟ್ಟು ಧರ್ಮಾರ್ಥ ಕಾಮಗಳನ್ನು ಯಾವನು ಅನುಗ್ರಹ ಮಾಡಬಲ್ಲನೋ ಎಲ್ಲಿ ಎಲ್ಲರೂ ಅವನನ್ನು ಪೂಜೆ ಮಾಡ್ತಾರೆಯೋ ಸರ್ವೇಶ್ವರನಾಗಿರ್ತಕ್ಕಂಥ ರಾಜ ಅಂತ ಅನಿಸ್ಕೊಳ್ಳೋ ಯೋಗ್ಯತೆ ಇರುವನು ಅಂಥ ಚಕ್ರವರ್ತಿ ಒಬ್ಬ ತತ್ರಮೇ ನಿಶ್ಚಿತತಮಂ ತವ ಕೃಷ್ಣಗಿರ ಭವೇತಿ ನಿಶ್ಚಿತತಮ ಅಭಿಪ್ರಾಯವನ್ನು ಹೇಳು ಮತ್ತು ಮಂತ್ರಿಗಳೆಲ್ಲ ಹೇಳಿಲ್ವೇನೆ ಅಂದರೆ ಕೆಲವರು ನನ್ನ ಮೇಲೆ ಪ್ರೀತಿಯಿಂದ ನಾವು ಮಾಡಬೇಕಾದ ಕೆಲಸದಲ್ಲಿ ದೋಷ ಇದ್ದರೂ ಮುಚ್ಚಿಡ್ತಾರೆ ಹೊಗಳು ಭಟ್ರಂತ ಮಾತನಾಡ್ತಾರೆ ಕೆಲವರು ಹಸು ಎಂದೇವನಿಗೆ ಕೀರ್ತಿ ಬರುತ್ತಲ್ಲ ಅಂತ ಇಲ್ಲದೆ ಎದ್ದ ದೋಷಗಳನ್ನು ಹೇಳ್ತಾರೆ ಸ್ವಾರ್ಥಕ್ಕೋಸ್ಕರವಾಗಿ ಹಿರಿಯ ಪ್ರಿಯ ಹೇಳುವವರು ಇರ್ತಾರೆ ಆದರೆ ನೀನೊಬ್ಬನ ಮಾತು ಹಾಗಲ್ಲ ತ್ವಂತು ಹೇತು ನತೀತ್ಯೈತಾನ್ ಕಾಮಕ್ರೋಧೌ ಯುಧಸ್ಯ ಚ ಜನವಾದ ಪ್ರಯೋಜನೆ ಹೇತು ನತೀತ್ಯೈತಾನ್ ಒಂದು ಅಭಿಪ್ರಾಯ ಹೇಳಬೇಕಾದವರು ಧರ್ಮದ ದೃಷ್ಟಿಯಿಂದ ಮಾತ್ರ ಅಭಿಪ್ರಾಯವನ್ನು ಕೊಡಬೇಕು ಇದು ಮಾಡೋದು ಸರಿಯಾಗುತ್ತೆ ಇದು ಹೇಳಿದ್ರೆ ನನಗೇನು ಬರುತ್ತೆ ಸ್ವಾರ್ಥ ಮೂಲವಾಗಿ ಚಿಂತನೆ ಮಾಡ್ತಕ್ಕದ್ದಲ್ಲ ಆದ್ದರಿಂದ ನೀನು ಏನು ಹೇಳ್ತೀಯೋ ಅದರಂತೆ ನಡೀತೇನೆ ಉಳಿದೆಲ್ಲರ ಅಭಿಪ್ರಾಯವನ್ನು ಕೇಳಿ ಆಯಿತು ಕೃಷ್ಣ ಅನ್ನಲಾಗಿ ಭಾಳ ಸುಂದರವಾದ ಒಂದು ಅಧ್ಯಾಯದಲ್ಲಿ ನಮ್ಮ ಕೃಷ್ಣಸ್ವಾಮಿ ಅಂದಿನ ಮಹಾಭಾರತದ ಕಾಲದ ರಾಜ ರಾಜರ ಚಿತ್ರಗಳನ್ನು ಅಂಥ ರಾಜಕೀಯದ ಸನ್ನಿವೇಶವನ್ನು ಕೂಡ ಕೊಡ್ತಾ ಇದ್ದಾನೆ ಕೃಷ್ಣ ತುಂಬ ಗಮನವಾಗಿ ಕೇಳಿಕೊಳ್ಬೇಕು ಮಹಾಭಾರತದ ಹೃದಯ ಇರುವುದೇ ಈ ಜಾಗದಲ್ಲಿ ಎಲ್ಲೋ ಕಾಡಲ್ಲಿ ಹುಟ್ಟಿದವರು ಇವರು ಪಾಂಡವರು ಅವರೇನು ರಾಜ್ಯ ಬೇಕು ಅಂತ ಕೇಳ್ತಾ ಇರಲಿಲ್ಲ ನಮ್ಮನ್ನು ಬಿಟ್ಟರೆ ಆಳೋರಿಲ್ಲ ಅಂತ ಇದ್ದವ್ರು ಬಹಳ ಜನ ಇದ್ದರು ಹಸ್ತಿನಾವತಿ ಸೊರಗಿತ್ತು ವಯಸ್ಸಲ್ಲಿ ಭೀಷ್ಮ ಹಿರಿಯನಾಗಿದ್ದ ಶಕ್ತಿ ಕಡಿಮೆಯಾಗಿತ್ತು ದ್ರೋಣನ ಪರಾಕ್ರಮ ಜೊತೆಗಿದ್ದರು ಕಣ್ಣಿಲ್ದೇ ಇದ್ದ ಹಸ್ತಿನಾವತಿಗೆ ಒಂದು ಕವಡೆ ಕಾಸು ಕಿಮ್ಮತ್ತಿರಲಿಲ್ಲ ಆಗಿನ ಕಾಲದಲ್ಲಿ ಪ್ರಬಲ ರಾಜ್ಯಾಕಾಂಕ್ಷಿಗಳಾಗಿದ್ದವರು ಯಾರು ಜರಾಸಂಧ ಅಂತ ಒಬ್ಬ ಇದ್ದ ಜರಾಸಂಧನ ಕಥೆಗೆ ಪೀಠಿಕೆ ಇದು ಅವನು ಮಗದ ದೇಶದವನು ಗಿರಿವ್ರಜ ಐದು ಅಪೂರ್ವವಾದ ಬೆಟ್ಟಗಳು ಅವನ ರಾಜ್ಯದಲ್ಲಿ ಒಂದು ಗುಚ್ಛದಂತೆ ಗುಂಚಲಿನಂತಿದ್ದವು ಆ ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಅವನು ಚೈತ್ಯವನ್ನು ಇಟ್ಟಿದ್ದ ವೈಹಾರ ವಾರಾಹ ವೃಷಭ ಋಷಿಗಿರಿ ಚೈತ್ಯ ಎಂಬ ಐದು ಬೆಟ್ಟಗಳು ಒಂದು ಗುಂಪು ಇವತ್ತು ಪಾಟ್ನಾ ಬಳಿಯಲ್ಲಿ ಬಿಹಾರದಲ್ಲಿ ಇವತ್ತು ಅದನ್ನು ನೋಡಬಹುದು ನಾನು ನೋಡಿ ಬಂದಿದ್ದೇನೆ ಅದರಲ್ಲಿ ಮೊದಲನೇ ಬೆಟ್ಟ ವೈಹಾರ ಅದರ ಹೆಸರಿನಿಂದ ಇವತ್ತು ಬಿಹಾರ ಅಂತ ಆಗಿರುವುದು ಅದಕ್ಕೆ ವಿಪುಲ ಅಂತ ಒಂದು ಹೆಸರು ಇನ್ನೊಂದು ವಾರಾಹ ಹಂದಿಯ ಮುಸುಡಿ ಅಂತ ಕಾಣ್ತಾ ಇದ್ದದ್ದು ಇನ್ನೊಂದು ವೃಷಭ ವೃಷಭಾದ್ರಿ ಅಂತ ಹೇಳ್ತೇವೆ ಅಲ್ಲಿ ಮದಿಸಿದ ಮತ್ತವಾದ ವಿಷವನ್ನು ತಿಂದು ಹೆಂಡವನ್ನು ಕುಡಿತಾ ಇದ್ದಂಥ ಎತ್ತುಗಳಿದ್ದು ಒಂದು ಕಾಲದಲ್ಲಿ ಆ ಎತ್ತುಗಳು ಸತ್ತು ಹೋದ ಮೇಲೆ ಅವುಗಳ ಚರ್ಮದಿಂದ ಭಯಂಕರವಾದ ಮೂರು ನಗಾರಿಗಳನ್ನು ಮಾಡಿದ್ದರು ಅದು ಪಶ್ಚಿಮದಿಂದ ಬರುವವರೆಗೆ ಅದು ಆಟೋಮ್ಯಾಟಿಕ್ ಡ್ರಮ್ಸ್ ಸೂಚನೆ ಕೊಡುತ್ತಿತ್ತು ದೊರೆಗಳಿಗೆ ಅಲ್ಲಿಂದ ಮುಂದೆ ಋಷಿಗಿರಿ ಯಾವನ ಪ್ರಸಾದದಿಂದ ಜರಾಸಂಧ ಹುಟ್ಟಿದನೋ ಆ ಚಂಡಕವಶಕನ ವಿಗ್ರಹವನ್ನು ಸ್ಥಾಪನೆ ಮಾಡಿ ಪೂಜೆ ಇದ್ದರು ಅಲ್ಲೇ ಒಂದು ಚೈತ್ಯ ವೃಕ್ಷ ಇತ್ತು ಮುಂದೆ ಈ ಚೈತ್ಯ ಋಷಿಗಿರಿ ವೃಷಭ ವಾರಾಹ ವೈಹಾರ ಇವನು ಪ್ರಬಲವಾದ ಆಕಾಂಕ್ಷೆ ಉಳ್ಳವನಾಗಿದ್ದ ಪ್ರಬಲವಾದ ಆಕಾಂಕ್ಷೆ ಅಂದ್ರೇನು ಅವನ ಶಕ್ತಿ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಈ ಮಥುರಾ ಪಟ್ಟಣದ ಮೇಲೆ ಯಾದವರು ವಾಸ ಮಾಡ್ತಾ ಇದ್ದ ಜಾಗದಲ್ಲಿ ಎಷ್ಟೋ ಸಲ ತನ್ನ ಗದೆಯನ್ನು ಬೀಸಿ ತೋರಿಸ್ತಾ ಇದ್ದ ಅವನಲ್ಲಿ ಆ ಹೊತ್ತಿಗೆ ಮೂರು ಅಕ್ಷೋಹಿಣಿ ಸೈನ್ಯವಿತ್ತು ಅವನ ಕಥೆಯನ್ನು ವಿಸ್ತಾರವಾಗಿ ಹೇಳೋಣ ಅವನಿದ್ದ ರಾಜಧಾನಿ ಐದು ಬೆಟ್ಟಗಳ ಮಧ್ಯಕ್ಕೆ ಅಂತ ಗಿರಿವ್ರಜದಿಂದ ಮಧುರೆಗೆ ಗದಾವಿದ್ಯೆಯಲ್ಲಿ ಪ್ರಸಿದ್ಧನಾದಂತಹ ಈ ಜರಾಸಂಧ ತೊಂಬತ್ತೊಂಬತ್ತು ಸಲ ಗದೆಯನ್ನು ಎಸ್ತಿದ್ದ ನಮ್ಮ ನವದೆಹಲಿ ಹತ್ತಿರಕ್ಕೆ ಬಿಹಾರ ಪಾಟ್ನಾದಿಂದ ಯಶೋಧರ ಗದೆ ತೊಂಬತ್ತೊಂಬತ್ತು ಸಲ ಬಂದು ಬಿದ್ದಿತ್ತು ಅಂತಹ ಜಾಗ ಒಂದು ಊರಿತ್ತಲ್ಲಿ ಗದಾವಸಾನ ಎಂಬುದಾಗಿ ಆ ಜಾಗವನ್ನು ಕೂಡ ತೋರಿಸ್ತಾರೆ ಜರಾಸಂಧ ಸಾಮಾನ್ಯ ಇರಲಿಲ್ಲ ಅವನಿಗೆ ಕಂಸಾಂತ ಒಬ್ಬ ಅಳಿಯ ಶಿಶುಪಾಲಾಂಬವನು ಭಾರೀ ಸೇನಾನಿ ಭಾವಿ ಸೇನಾನಿ ಮತ್ತು ಎಂಬತ್ತಾರು ಜನ ದೊರೆಗಳನ್ನು ಆಗಲೇ ಸರಿಯಲ್ಲಿಟ್ಟಿದ್ದ ಇವತ್ತು ನಾವು ಕಿಡ್ನ್ಯಾಪ್ ಮಾಡುವುದು ಅಂತ ಹೇಳ್ತೇವೆ ರೆಸಾರ್ಟ್ ರಾಜಕೀಯ ಅಂತ ಹೇಳ್ತೇವೆ ಆರಿಸಿ ಬಂದು ಅವರನ್ನು ಸರಿಯಲ್ಲಿಟ್ಟುಕೊಂಡು ಅವರನ್ನು ಮುಂದಿಟ್ಟು ರಾಜಕೀಯ ಮಾಡುವುದು ಅದನ್ನು ಮೊದಲು ಪ್ರಾರಂಭ ಮಾಡಿದವನು ಈ ಜರಾಸಂಧ ಇವನ ಕಥೆಯನ್ನು ವಿಸ್ತಾರವಾಗಿ ನೋಡೋಣ